ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಪ್ರತಿಮಾಂತಗತನಾಗಿ ಭಗವಂತ ಎಷ್ಟು ರೂಪಗಳಿಂದ ಇರ್ತಾನೆ ವಿಭೂತಿ ರೂಪ ಎಷ್ಟೆಷ್ಟು ರೂಪಗಳಿಂದ ಯಾವ ವಸ್ತುವಿನಲ್ಲಿ ಇರ್ತಾನೆ ಅಂತ ತಿಳಿಸ್ತಾರೆ ಶ್ರೀರಮಣ ಪ್ರತಿಮೆಗಳೊಳಗೆ ಹದಿಮೂರು ಅಧಿಕವಾಗಿಪ್ಪ ಮೇಲೈ ನೂರು ರೂಪವ ಧರಿಸಿ ಇಪ್ಪ ಚಲತಿ ಮತನ ಗೈಯೆ ಪಾವಕ ತೋರುವಂತೆ ಪ್ರತೀಕ ಸುರರುಳು ತಿಪ್ಪನು ತತ್ತದಾಕಾರದಲ್ಲಿ ನೋಳ್ಪರಿಗೆ ಪ್ರತಿಮೆ ಅಂದ ತಕ್ಷಣ ಶೈಲಿ ದಾರುಮಹಿ ಲೌಹಿ ಅಂತ ಹೇಳ್ದಂಗೆ ಭಾಗವತ ತಿಳಿಸ್ದಂಗೆ ಎಂಟು ರೀತಿಯಾಗಿರ್ತಕ್ಕಂಥ ಪ್ರತಿಮೆಗಳು ಅಚಲ ಚಲ ಅಂಥೇಳಿ ಎರಡು ರೀತಿಯಾಗಿರ್ತಕ್ಕಂಥ ಪ್ರತಿಮೆಗಳು ಅಲ್ಲೂ ಭಗವಂತ ಐನೂರ ಹದಿಮೂರು ರೂಪಗಳಿಂದ ಇರ್ತಾನೆ ಭಗವಂತ ಕೇವಲ ವಿಷ್ಣು ಪ್ರತಿಮೆ ಅಂದರೆ ಸ ಭಗವಂತನ ಪ್ರತಿಮೆಯಲ್ಲಿ ಮಾತ್ರ ಇನ್ನೂರು ಹದಿಮೂರು ರೂಪಗಳಿಂದ ಇರ್ತಾನ ಅನ್ಯ ದೇವತೆಗಳ ಪ್ರತಿಮೆಯಲ್ಲಿ ಎಷ್ಟು ಸಂಖ್ಯೆಯಿಂದ ಭಗವಂತನ ಸನ್ನಿಧಾನ ಇದೆ ಅಂತ ಕೇಳಿದ್ರೆ ಅನ್ಯ ದೇವತಾಂತರ್ಗತನಾಗಿ ಪರಮಾತ್ಮ ಐನೂರು ಹದಿಮೂರು ರೂಪಗಳಿಂದನೇ ಇರ್ತಾನೆ ಅದು ಯಾವುದೇ ಪ್ರತಿಮೆ ಇರ್ಬೋದು ಗಣಪತಿ ಇರ್ಬೋದು ರುದ್ರದೇವರಿರ್ಬೋದು ಹೀಗೆ ಯಾವುದೇ ಪ್ರತಿಮೆ ಆದರೂ ಕೂಡ ಆ ದೇವತಾಂತರಿಯ ಅಮಿಯಾಗಿ ಭಗವಂತ ಪ್ರತಿಮೆ ಅಂದ ತಕ್ಷಣ ಐನೂರ ಹದಿಮೂರು ರೂಪಗಳಿಂದ ಇರ್ತಾನೆ ಅದು ಛಲ ಪ್ರತಿಮೆ ಇರ್ಬೋದು ಅಥವಾ ಶೈಲಿ ದಾರು ಮಹಿ ಲೌಹಿ ಅಂತ ಹೇಳ್ದಂಗೆ ಆ ಎಂಟು ರೀತಿಯಾಗಿರ್ತಕ್ಕಂಥ ಪ್ರತಿಮೆ ಇರ್ಬೋದು ಅಥವಾ ಪಂಚಭೂತಗಳು ಯಜಮಾನ ಇತ್ಯಾದಿ ಎಲ್ಲ ಎಂಟು ರುದ್ರದೇವರ ಅಧಿಷ್ಠಾನ ಅಂತ ಏನು ಹೇಳಿದ್ವಿ ಆ ರೀತಿಯಾಗಿರ್ತಕ್ಕಂಥ ಎಂಟು ಪ್ರತಿಮೆಗಳಿರ್ಬೋದು ಹೀಗೆ ಎಲ್ಲೇ ಇದ್ದರೂ ಕೂಡ ಭಗವಂತ ಐನೂರ ಹದಿಮೂರು ರೂಪಗಳಿಂದ ಇರ್ತಾನೆ ಅಂತ ತಿಳಿಸಿದ್ರು ಆ ಐನೂರು ಹದಿಮೂರು ರೂಪಗಳು ಹೇಗೆ ಬಂತು ಅಂತ ಹೇಳಿದ್ರೆ ಪ್ರತಿಮ ಪ್ರ ಅನ್ನೋದು ಸಂಯುಕ್ತ ಅಕ್ಷರ ಪ ಪ್ಲಸ್ ರ ಪ ಒಂದು ಅಕ್ಷರ ಸಂಖ್ಯೆಯ ಗಣನೆ ರ ಎರಡು ಒಂದು ಪ್ಲಸ್ ಎರಡು ಇಸ್ ಇಕ್ವಲ್ ಟು ಮೂರು ತಿ ತಕಾರ ಒಂದು ಮ ಐದು ಪ ಪ ಬ ಬ ಮ ಅಂಕ ನಮ್ಮ ವಾಮತೋಗತಿ ಮಾಡಿದ್ರೆ ಐನೂರ ಹದಿಮೂರು ರೂಪ ಆಗತ್ತೆ ಅಂತ ಹೀಗೆ ಭಗವಂತ ಛಲಪ್ರತಿಮೆ ಅಚಲ ಪ್ರತಿಮೆ ವಿಷ್ಣು ಬದಲಾಗಿರ್ತಕ್ಕಂಥ ಸಾಕ್ಷಾತ್ ಭಗವಂತನ ಪ್ರತಿಮೆ ಅಥವಾ ಲೌಹಿ ದಾರುಮಯಿ ಶೈಲಿ ಎಲ್ಲ ಹೇಳ್ದಂಗೆ ಭಾಗವತದಲ್ಲಿ ಹೇಳಿರುವಂತಹ ಎಂಟು ಪ್ರತಿಮೆಗಳಾದರೂ ಆಗಿರ್ಬೋದು ಅಥವಾ ರುದ್ರದೇವರ ಅಧಿಷ್ಠಾನ ಅಂಥೇಳಿ ಅಷ್ಟಮೂರ್ತಿಗಳು ಅಂತ ಹೇಳಿದ್ವಲ್ಲ ಪಂಚಭೂತಗಳು ಪೃಥಿ ಪೃಥಿವಿ ಜಲ ಶಿಖಿ ಪವನ ಭೂತಾಕಾಶ ಅದರ ಜೊತೆಗೆ ಸೂರ್ಯ ಚಂದ್ರ ಮತ್ತು ಯಜಮಾನ ಅಂತ ಹೀಗೆ ಅದೇ ಪ್ರತಿಮೆ ಯಾವುದೇ ಆಗಲಿ ಅಲ್ಲಿ ಭಗವಂತನ ವಿಭೂತಿ ರೂಪ ಐನೂರ ಹದಿಮೂರು ರೂಪಗಳಿಂದ ಇರ್ತಾನೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಆದ್ದರಿಂದ ಪ್ರತಿಮಾ ಪ್ರತಿಮಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನನ್ನು ಉಪಾಸನೆ ಮಾಡಿದ್ರೆ ಫಲಪ್ರದ ಆಗತ್ತೆ ಈ ಪ್ರತಿಮೆಗಳಲ್ಲಿರ್ತಕ್ಕಂಥ ವಿಭೂತಿಗಳು ದಶವಿಧ ವಿಭೂತಿ ಎಲ್ಲ ತಿಳಿಸ್ಕೊಟ್ರಲ್ಲ ಸಹಜ ಆಹಿತ ಇತ್ಯಾದಿ ಇಲ್ಲಿ ಯಾವುದು ಅಂದರೆ ಆಹಿತ ವಿಭೂತಿ ಅಂತ ಈ ಆಹಿತಗಳೇ ಛಲ ಅಚಲ ಅಂತ ಎರಡು ಆದರೆ ಆಹಿತ ಇದರಲ್ಲಿ ಛಲದಲ್ಲಿ ಪ್ರತಿಮೆ ಒಳಗಿರ್ತಕ್ಕಂಥ ಭಗವಂತ ಅವನು ಬೇಗ ಗೋಚರನಾಗ್ತಾನೆ ಅಚಲವಾಗಿರ್ತಕ್ಕಂಥ ಪ್ರತಿಮೆಗಳಲ್ಲಿರ್ತಕ್ಕಂಥ ಭಗವಂತನ ರೂಪ ತಕ್ಷಣ ಗೋಚರ ಆಗೋದಿಲ್ಲ ಅವ್ಯಕ್ತನಾಗೇ ಇರ್ತಾನೆ ಹಾಗಾದ್ರೆ ಹೇಗೆ ತಿಳ್ಕೊಬೇಕು ಅಂದರೆ ದೃಷ್ಟಾಂತವನ್ನು ಕೊಡ್ತಾರೆ ದಾರು ಮತನವಗೈಯೇ ಪಾವಕ ತೋರುವಂತೆ ಅಂತ ಚಲಪ್ರತಿಮೆಗಳಲ್ಲಿ ಅಂದರೆ ಪ್ರತೀಕ ರೂಪರಾಗಿರ್ತಕ್ಕಂಥ ದೇವತೆಗಳಲ್ಲಿ ವಿಭೂತಿ ರೂಪಗಳು ಸ್ಪಷ್ಟವಾಗಿ ಅನುಭವಕ್ಕೆ ಗೊತ್ತಾಗತ್ತೆ ಕಾಷ್ಟಗಳ ಮತನ ಮಾಡಿದಾಗ ಬೆಂಕಿ ಉದ್ಭವಿಸಿ ಹೇಗೆ ಕಾಣುತ್ತೋ ಆ ರೀತಿಯಾಗಿ ಭಗವಂತ ದೇವತೆಗಳಲ್ಲಿ ನಿಂತು ಅವರಿಗೆ ವಿಶೇಷ ಸಾಮರ್ಥ್ಯವನ್ನು ಕೊಡ್ತಾನೆ ಆ ದೇವತೆಗಳು ಬೆಳೆದಿರ್ತಕ್ಕಂಥ ಇಷ್ಟಾರ್ಥಗಳನ್ನು ಬೇಗ ಈಡೇರಿಸ್ತಾನೆ ಆದ್ದರಿಂದ ದೇವತೆಗಳಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ತತ್ರಾಪಿ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರಲ್ಲಿ ವಿಶೇಷ ಸನ್ನಿಧಾನ ಅದಕ್ಕೆ ವೇದಗಳೆಲ್ಲ ಕೊಂಡಾಡ್ತಾವೆ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷ ಬ್ರಹ್ಮಾಸಿ ಅಂತ ವಾಯುದೇವ ನಿನಗೆ ನಮಸ್ಕಾರ ನೀನೇ ಪ್ರತ್ಯ ಪ್ರತ್ಯಕ್ಷ ಪರಬ್ರಹ್ಮ ಅಂದರೆ ಪರಬ್ರಹ್ಮನಿಗೆ ಮುಖ್ಯ ಅಧಿಷ್ಠಾನ ನೀನು ಅಂತ ಈ ರೀತಿಯಾಗಿ ಅಂತಹ ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನು ತಿಳಿದು ಉಪಾಸನೆ ಮಾಡಿದ್ರೆ ಇಷ್ಟು ರೂಪಗಳಿಂದ ಭಗವಂತ ಇರ್ತಾನೆ ಅಂತ ಚಿಂತನೆ ಮಾಡಿ ಉಪಾಸನೆ ಮಾಡಿದ್ರೆ ಶೀಘ್ರ ಫಲಪ್ರದ ಅದು ಸದುಪಾಸನೆ ಅಂತ ಕರೆಸ್ಕೊಂಡು ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಪ್ರಧಾನಂ ಧಾಮ ವಿಷ್ಣುವಸ್ತು ಪ್ರಾಣ ಪ್ರಾಣಯೇವ ಪ್ರಕೀರ್ತಿತಾಹ ಅಂಥೇಳಿ ಅಖಿಲ ಗುಣ ಸದ್ಧಾಮ ಅಂತ ಹೇಳ್ತಾರಲ್ಲ ಹಾಗೆ ಆದ್ದರಿಂದ ಪರಮಾತ್ಮ ಈ ರೀತಿಯಾಗಿ ಐನೂರು ಹದಿಮೂರು ರೂಪಗಳಿಂದ ಆ ದೇವತಾಂತರ್ಯಾಮಿಯಾಗೂ ಅದೇ ರೀತಿಯಾಗಿ ಇರ್ತಾನೆ ಭಗವಂತ ಆ ದೇವತೆಗಳನ್ನು ಛಲಪ್ರತಿಮೆ ಅಂತ ಈ ರೀತಿಯಾಗಿ ಕರೆಯೋದು ಅದೇ ರೀತಿಯಾಗಿ ಎಲ್ಲ ಭಗವದ್ಭಕ್ತರು ಕೂಡ ಪ್ರತ್ಯಕ್ಷ ಬ್ರಹ್ಮರೇ ಅಂದರೆ ಅಲ್ಲೇ ಅಂತರ್ಯಾಮಿಯಾಗಿ ಭಗವಂತನೇ ಇದ್ದು ಅನುಗ್ರಹವನ್ನು ಮಾಡ್ತಾನೆ ಅಂತಹ ಜೀವರಲ್ಲಿ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಅಂತ ಅವರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಹೇಗೆ ಗೋಚರ ಆಗತ್ತೆ ಅಂದರೆ ಅರಣಿಮತನದ ದೃಷ್ಟಾಂತ ದಾರುಮತನವಗಯ್ಯೇ ಪಾವಕ ತೋರುವಂತೆ ಈಗ ನಮ್ಮ ಸಂಶಯ ಬರ್ತಾ ಇದೆ ಬೆಂಕಿ ಉತ್ಪತ್ತಿ ಆಗಬೇಕು ಅಂತ ಅಂದರೆ ಬೆಂಕಿ ಕಟ್ಟಿಗೆ ಇರಿದ್ರಾಯಿತು ಅದಕ್ಕೆ ದ ಕಟ್ಟಿಗೆಯನ್ನು ಮತನ ಮಾಡಬೇಕು ಯಾಕೆ ಅರಣಿ ಮತನ ಯಾಕೆ ಆಗಬೇಕು ಅಂತ ಕೇಳಿದ್ರೆ ಪವಿತ್ರವಾಗಿರ್ತಕ್ಕಂಥ ಯಾಗಾಗ್ನಿಯನ್ನು ಇಲ್ಲಿ ಹೇಳಲಿಕ್ಕೆ ಹೊರಟಿರೋದು ಮಂತ್ರಪೂರ್ವಕವಾಗಿ ಅರಣಿ ಕಾಷ್ಟವನ್ನು ಮಥನ ಮಾಡಿದ್ರೆ ಆಗ ಅಗ್ನಿ ಪ್ರತಿಷ್ಠೆ ಮಾಡಿದಾಗ ಅಲ್ಲಿ ಆಹುತಿ ಆಹಿತ ವಿಭೂತಿ ಅಂತ ಭಗವಂತನ ವಿಶೇಷ ಸನ್ನಿಧಾನ ಅಂತ ಕಂಡ ಕಂಡ ಬೆಂಕಿಯಲ್ಲೆಲ್ಲ ಭಗವಂತನ ಸನ್ನಿಧಾನ ಇದೆ ಆದರೆ ವಿಶೇಷ ಸನ್ನಿಧಾನ ಇಷ್ಟು ರೂಪಗಳಿಂದ ಅಗ್ನಿಯು ಕೂಡ ಭಗವಂತನ ವಿಶೇಷ ಪ್ರತೀಕ ಪ್ರತಿಮೆ ಅಂತ ಉಪಾಸನೆ ಮಾಡಬೇಕು ಅಂತಾದರೆ ಈ ರೀತಿಯಾಗಿ ಮತನ ಮಾಡಿ ಅಗ್ನಿಯ ಉತ್ಪತ್ತಿ ಕಾಷ್ಟದಿಂದ ಮತನ ಮಾಡಿದಾಗ ಏನಾಗ್ತದೆ ಆ ರೀತಿಯಾಗಿ ಅಂತ ಅಚಲ ಪ್ರತಿಮೆಗಳೆಲ್ಲವೂ ಕೂಡ ಇದೇ ರೀತಿಯಾಗಿ ವಿದ್ಯುಕ್ತವಾಗಿ ಪ್ರತಿಷ್ಠೆಯನ್ನು ಮಾಡಿದಾಗ ಆಹಿತ ವಿಭೂತಿ ಅಂತ ಪ್ರತಿಷ್ಠೆ ಮಾಡಬೇಕು ಅಂತಾದರೆ ತತ್ವನ್ಯಾಸ ಮಾತೃಕಾನ್ಯಾಸ ಕುಂಭಾಭಿಷೇಕ ಇದೆಲ್ಲ ಮಾಡಿದಾಗ ಭಗವಂತನ ವಿಶೇಷ ಸನ್ನಿಧಾನ ಅನ್ನೋದು ಪ್ರಾಪ್ತಿಯಾಗತ್ತೆ ಅಭಿವ್ಯಕ್ತಿ ಆಗತ್ತೆ ಅಂತ ಪ್ರತಿಷ್ಠೆ ಮಾಡಬೇಕಾದರೂ ಕೂಡ ನಿಬಂಧನೆಗಳನ್ನು ಶಾಸ್ತ್ರ ತಿಳಿಸ್ತಾ ಇದೆ ಪ್ರತಿಷ್ಠೆ ಮಾಡ್ತಕ್ಕಂಥವರು ಮಹಾನ್ ತಪಸ್ವಿಗಳಾಗಿರಬೇಕು ಅಂತ ಅದಕ್ಕೆ ದೃಷ್ಟಾಂತವನ್ನು ತಿಳಿಸ್ತಾರೆ ಶ್ರೀಮದ್ ಆಚಾರ್ಯರು ಶ್ರೀಕೃಷ್ಣನ ಪ್ರತಿಮೆಯನ್ನು ಉಡುಪಿಯಲ್ಲಿ ನಾಲ್ಕು ಮಂದಿ ಕೈಯಿಂದ ಅದನ್ನು ಶಿಷ್ಯರ ಸಹಾಯದಿಂದ ಮಧ್ವ ಸರೋವರದಲ್ಲಿ ಶುದ್ಧೀಕರಣ ಕಾರ್ಯವನ್ನೆಲ್ಲ ಮಾಡಿಸ್ತಾರೆ ಆಮೇಲೆ ಆ ಶ್ರೀಮದ್ ಅದನ್ನು ಸ್ಪರ್ಶ ಮಾಡಿದಾಗ ಆ ಪ್ರತಿಮೆಯನ್ನು ಮೂವತ್ತು ಜನ ಒಟ್ಟಿಗೆ ಸೇರಿ ಎತ್ ಎತ್ತಿದ್ರೂ ಕೂಡ ಎತ್ತಲಿಕ್ಕೆ ಅಥವಾ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಸುಮಧ್ವ ವಿಜಯ ವರ್ಣನೆ ಮಾಡ್ತಾ ಇದೆ ಹಾಗೆ ಸನ್ನಿಧಾನಂತು ತತ್ಪ್ರೋಕ್ತಂ ಅರ್ಚಕಸ್ಯ ತಪೋಬಲ ಅಂತ ಅದು ಸಾಮಾನ್ಯ ಪ್ರತಿಮೆಯಲ್ಲ ರುಕ್ಮಿಣೀಕರಾರ್ಚಿತ ಶ್ರೀಮದಾಚಾರ್ಯ ಪ್ರತಿಷ್ಠಾಪಿತ ಶ್ರೀಕೃಷ್ಣ ವಿಗ್ರಹ ಅದು ಉಡುಪಿಯಲ್ಲಿ ಇರತಕ್ಕಂಥ ಪ್ರತಿಮೆ ಅಂತ ಅಲ್ಲೂ ಐನೂರ ಹದಿಮೂರು ರೂಪಗಳಿಂದ ಭಗವಂತ ಇದ್ದರೂ ಕೂಡ ಅರ್ಚಕರಾಗಿರ್ತಕ್ಕಂಥವಳು ಸಾಕ್ಷಾತ್ ಲಕ್ಷ್ಮೀದೇವಿ ರುಕ್ಮಿಣಿ ಕಲಾರ್ಚಿತವಾಗಿರ್ತಕ್ಕಂಥ ಪ್ರತಿಮೆ ಶ್ರೀಮದ್ ಆಚಾರ್ಯರಿಂದ ಪ್ರತಿಷ್ಠಾಪಿತ ಆದ್ದರಿಂದ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿದ್ದು ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾನೆ ಭಗವಂತ ಈಗ ನಮ್ಮ ಪ್ರಶ್ನೆ ಏನು ಅಂದರೆ ಆ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ಅಂದರೆ ಯಾವ ರೂಪದಿಂದ ಇರ್ತಾನೆ ಆಕಾರದಿಂದ ಇರ್ತಾನೆ ಅಂತ ಸಂಖ್ಯೆ ಗೊತ್ತಾಯಿತು ಪ್ರತಿಮೆ ಅಂತ ಆದಮೇಲೆ ಐನೂರು ಹದಿಮೂರು ಅಕ್ಷರಗಣನೆಯನ್ನು ಮಾಡಿ ಅದನ್ನು ಅಂಕಾನ ಮಾಮತೋಗತಿ ಇತ್ಯಾದಿ ಎಲ್ಲ ಮಾಡಿದ್ರೆ ಪ್ರತಿಮಾಂತರ್ಗತನಾಗಿರ್ತಕ್ಕಂಥ ಭಗವಂತನ ಉಪಾಸನೆ ಮಾಡೋದು ಸಾಧ್ಯ ಅಚಲ ಪ್ರತಿಮೆಗಳಲ್ಲಿ ಗೋಲಕತ್ರಯ ಚಿಂತನೆಯನ್ನು ಮಾಡಬೇಕು ಹೇಗೆ ಅಂತ ಕೇಳಿದ್ರೆ ವಿಶ್ವಕರ್ಮ ಒಬ್ಬ ಶಿಲ್ಪಿ ದೇವತೆಗಳ ಶಿಲ್ಪಿ ಅವನಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಪ್ರತಿಮೆ ಅಂತ ಚಿಂತನೆ ಅದರೊಳಗೆ ವಾಯುದೇವರ ಅಧಿಷ್ಠಾನ ಆ ವಾಯುದೇವರ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ಅಂತ ಭಗವಂತನ ಪ್ರತಿಮೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಗೋಲಕತ್ರಯ ಚಿಂತನೆಯನ್ನು ಮಾಡಬೇಕು ಅನ್ಯ ದೇವತಾ ಪ್ರತಿಮೆ ಆಗಿದ್ದರೆ ಅದು ಗಣಪತಿ ಅಥವಾ ರುದ್ರದೇವರು ಹೀಗೆ ಬೇರೆ ಅನ್ಯ ದೇವತೆಗಳ ಪ್ರತಿಮೆ ಆಗಿದ್ದರೆ ಪಂಚಗೋಲಕ ಚಿಂತನೆ ಅಂತ ವಿಶ್ವಕರ್ಮ ನಿರ್ಮಿತವಾಗಿರ್ತಕ್ಕಂಥ ದಿವ್ಯ ಪ್ರತಿಮೆ ಆ ಪ್ರತಿಮೆಯಲ್ಲಿ ಆ ದೇವತೆ ಅದು ಗಣಪತಿಯೋ ರುದ್ರದೇವರೋ ಮತ್ತಾರಿರ್ತಾರೋ ಅವರು ಸರಸ್ವತಿಯೋ ಆ ರೀತಿಯಾಗಿ ಆ ಪ್ರತಿಮೆ ಅಂತರ್ಗತನಾಗಿ ವಾಯುದೇವರು ವಾಯುದೇವರ ಅಂತರ್ಯಾಮಿಯಾಗಿ ಲಕ್ಷ್ಮೀ ಲಕ್ಷ್ಮಿ ಅಂತರ್ಯಾಮಿಯಾಗಿ ಭಗವಂತ ಅಂತ ಈ ರೀತಿಯಾಗಿ ಗೋಲಕ ಪಂಚಗೋಲಕ ಚಿಂತನೆ ಅಂತ ಆ ಎಲ್ಲ ದೇವತೆಗಳು ವಾಯುದೇವರು ಲಕ್ಷ್ಮೀ ಭಗವಂತ ಇವರೆಲ್ಲ ಆ ದೇವತಾ ಆಕಾರದಲ್ಲೇ ಇರ್ತಾರೆ ಅದು ಗಣಪತಿ ಪ್ರತಿ ಪ್ರತಿಮೆ ಆದರೆ ಗಣಪತಿಯ ಆಕಾರದಲ್ಲೇ ವಾಯುದೇವರು ಲಕ್ಷ್ಮೀ ಭಗವಂತ ಹೀಗೆ ಆ ದೇವತಾ ಆಕಾರದಲ್ಲಿ ತದ್ರೂಪ ತದಾಕಾರ ತತ್ ಶಬ್ದವಾಚ್ಯರಾಗಿ ಅಲ್ಲಿರ್ತಾರೆ ಆದ್ದರಿಂದ ಆ ದೇವತೆಗಿಂತ ವಿಭಿನ್ನವಾಗಿ ಅಥವಾ ಪ್ರತ್ಯೇಕವಾಗಿ ಈ ವಾಯುದೇವರು ಲಕ್ಷ್ಮಿ ಮತ್ತು ಪರಮಾತ್ಮ ಇವರನ್ನು ಗುರುತಿಸೋದು ಕಷ್ಟ ಬ್ರಹ್ಮಣಿ ಬ್ರಹ್ಮರೂಪೋ ಸೌ ಶಿವರೂಪಿ ಶಿವೇ ಸ್ಥಿತ ಅಂಥೇಳಿ ಹೇಳ್ದಂಗೆ ಚತುರ್ಮುಖ ಬ್ರಹ್ಮನಲ್ಲಿ ಬ್ರಹ್ಮ ಅಂತ ಕರೆಸ್ಕೊಂಡು ಭಗವಂತ ಇರ್ತಾನೆ ಅಂತ ಹೇಳಿದ್ವಿ ರುದ್ರನಲ್ಲಿ ರುದ್ರ ಅಂತಲೇ ಕರೆಸ್ಕೊಂಡು ಶಿವರೂಪಿ ಶಿವೇ ಸ್ಥಿತ ಅಂತೇಳಿ ಅದೇ ರೀತಿಯಾಗಿ ಪಂಚಮುಖ ರುದ್ರ ಅಂತ ಕರಿತೀವಿ ಆ ಪಂಚಮುಖ ರುದ್ರನಲ್ಲಿ ಈಶಾನ ತತ್ಪುರುಷ ಅಘೋರ ಸದ್ಯೋಜಾತ ವಾಮದೇವ ಅಂತ ಪಂಚರೂಪಗಳನ್ನು ರುದ್ರದೇವರಿಗೆ ಹೇಳೋದು ಆ ಪಂಚಮುಖ ರುದ್ರರಲ್ಲಿ ಪಂಚಮುಖ ರೂಪದಿಂದನೇ ಪರಮಾತ್ಮನ ಸನ್ನಿಧಾನ ಗಜಮುಖ ಗಣೇಶನಲ್ಲಿ ಗಜಮುಖ ರೂಪದಿಂದನೇ ಇರ್ತಾನೆ ಭಗವಂತ ಹೀಗೆ ಆಯಾ ದೇವತೆಗಳ ರೂಪದಿಂದನೇ ಪರಮಾತ್ಮ ಒಳಗೆ ಇರ್ತಾನೆ ಯಾಕೆ ಹೀಗೆ ತನ್ನದೇ ಒಂದು ಆಕಾರ ಅಂತ ಇಲ್ವಾ ಅಂತ ಪ್ರಶ್ನೆ ಬಂದರೆ ಆ ಆಕಾರದಲ್ಲೇ ಆಯಾ ದೇವತೆಗಳು ಭಗವಂತನನ್ನು ಉಪಾಸನೆ ಮಾಡಿ ಆ ಆಕಾರವನ್ನು ತಾವು ಪಡ್ಕೊಂಡಿರ್ತಾರೆ ಇದಕ್ಕೆ ಮಾಂಡೋಕ್ಯ ಉಪನಿಷತ್ ಭಾಷೆದ ದೃಷ್ಟಾಂತವನ್ನು ಕೊಡ್ತಾರೆ ವಿನಾಯಕೋಪಿ ವಿಶ್ವಸ್ಯ ಧ್ಯಾನಾಧ್ಯ ಗಜವಕ್ತೃತ ಅಂತ ಗಣಪತಿ ಆ ವಿಶ್ವಂಬರ ರೂಪಿ ಪರಮಾತ್ಮನ ಗಜಮುಖವನ್ನು ಆರಾಧನೆ ಮಾಡಿ ಪೂಜೆ ಮಾಡಿ ತಾನು ಗಜಮುಖ ಅಂತ ಕರೆಸ್ಕೊಂಡ ಹೀಗೆ ಪರಮಾತ್ಮ ಆ ದೇವತೆಗಳ ಯಾವ ರೂಪದಿಂದ ಆಕಾರದಿಂದ ಇರ್ತಾರೋ ತಾನು ತದ್ರೂಪ ತದಾಕಾರ ತತ್ ಶಬ್ದವಾಚನಾಗಿ ಅಂತರ್ಯಾಮಿಯಾಗಿ ಐನೂರ ಹದಿಮೂರು ರೂಪಗಳಿಂದ ತನ್ನದೇ ಪ್ರತಿಮೆ ಅಂದರೆ ವಿಷ್ಣು ಪ್ರತಿಮೆ ಆದರೂ ಸರಿ ಅನ್ಯ ದೇವತೆಗಳ ಪ್ರತಿಮೆ ಆದರೂ ಸರಿ ಅದು ಅನ್ಯ ದೇವತದಾದರೆ ಪಂಚಗೋಲಕ ಚಿಂತನೆ ತ ವಿಷ್ಣುವಿನದೇ ಪ್ರತಿಮೆ ಆದರೆ ಅಲ್ಲಿ ದೇವತೆಗಳ ಶಿಲ್ಪಿಯಾಗಿರ್ತಕ್ಕಂಥ ವಿಶ್ವಕರ್ಮ ನಿರ್ಮಿತ ಅಲ್ಲಿ ವಾಯುದೇವರು ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮ ಅಂತ ಈ ರೀತಿಯಾಗಿ ಗೋಲಕತ್ರೆಯ ಚಿಂತನೆಯನ್ನು ಮಾಡಬೇಕು ಅದು ವಿಶೇಷವಾಗಿ ಫಲಪ್ರದ ಆಗತ್ತೆ ಅರಣಿ ಮಥನ ಮಾಡದೆ ಬೆಂಕಿ ಕಾಣಿಸ್ಕೊಳ್ಳಲ್ಲ ಅದೇ ರೀತಿಯಾಗಿ ಭಗವಂತನಿಗೂ ದೇವತೆಗಳಿಗೂ ಬಿಂಬ ಪ್ರತಿಬಿಂಬ ಭಾವ ಇರೋದು ಅದನ್ನು ಚಿಂತನೆ ಮಾಡದೇ ಇದ್ದರೆ ಭಗವಂತನ ವಿಭೂತಿ ರೂಪದ ಅಸ್ತಿತ್ವ ಅನ್ನೋದು ನಮಗೆ ತಿಳಿಯೋದಿಲ್ಲ ಅದೇ ಸಾಮಾನ್ಯ ಜನರು ಈ ರೀತಿಯಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿಲ್ಲದೆ ಇರತಕ್ಕಂಥ ಅಜ್ಞಾನಿಗಳು ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಿ ಫಲವನ್ನು ಪಡ್ಕೊಂಡ್ವಿ ಆ ದೇವತೆಗಳೇ ಫಲ ಕೊಟ್ಟರು ಅಂತ ಈ ರೀತಿಯಾಗಿ ತಪ್ಪಾಗಿ ತಿಳ್ಕೊತಾರೆ ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಲಭತೆ ಚ ಕಾಮನ್ ಮಯೈವ ವಿಹಿತಾನ್ ಹಿತಾನ್ ಅಂತ ಆ ದೇವತೆಗಳ ಅನ್ ಅಂತರ್ಯಾಮಿಯಾಗಿ ಫಲ ಕೊಡ್ತಕ್ಕಂಥವನು ನಾನೇ ಅನ್ಯ ದೇವತೆಯನ್ನು ಉಪಾಸನೆ ಮಾಡ್ತಕ್ಕಂಥ ಭಕ್ತನೂ ಕೂಡ ನಾನು ಕೊಟ್ಟ ಫಲವನ್ನು ಅನ್ಯ ದೇವತೆಗಳ ಮೂಲಕ ಪಡ್ಕೋತಾನಷ್ಟೇ ಫಲ ಕೊಡ್ತಕ್ಕಂಥವನು ನಾನೇ ಅಂತವತ್ತು ಫಲಂ ತೇಷಾಂ ಕೊನೆಯಲ್ಲಿ ಫಲ ಕೊಡ್ತಕ್ಕಂಥವು ನಾನೇ ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಅಂತ ಹಿಂದೆ ವ್ಯಾಪ್ತಿ ಸಂಧಿಯಲ್ಲಿ ಹೇಳಿದ್ವಿ ಅದೇ ರೀತಿಯಾಗಿ ಅನ್ಯ ದೇವತೆಗೆ ನಾವು ಪೂಜೆಯನ್ನು ಮಾಡಿದರೂ ಕೂಡ ಆ ಪೂಜೆಯನ್ನು ಸ್ವೀಕಾರ ಮಾಡ್ತಕ್ಕಂಥವನು ಆ ಪ್ರತಿಮೆಯ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನೇ ಗೆರೆಯ ಸಲೀಲವು ತೋದಿ ಕೊಂಬೆಗಳುಬ್ಬಿ ಪುಷ್ಪ ಸ್ವಾದು ಬಂದದಲ್ಲಿ ಸರ್ವೇಶ್ವರನು ಜನರ ಆರಾಧನೆಯ ಕೈಕೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಹೀಗೆ ಪರಮಾತ್ಮ ತಾನೇ ಫಲ ಕೊಡ್ತಕ್ಕಂಥವನು ಜ್ಞಾನಿಗಳಾಗಿರ್ತಕ್ಕಂಥವರು ಅಂತರ್ಯಾಮಿ ಭಗವಂತನೇ ಸರ್ವಶಕ್ತ ಸರ್ವ ಸ್ವತಂತ್ರ ತಾನೇ ಫಲವನ್ನು ಕೊಡ್ತಾನೆ ಶಾಶ್ವತವಾದ ಫಲವನ್ನು ಕೊಡ್ತಾನೆ ಅಂತ ಉಪಾಸನೆಯನ್ನು ಮಾಡ್ತಾರೆ ಅಜ್ಞಾನಿಗಳಾಗಿರ್ತಕ್ಕಂಥವರು ರುದ್ರ ಬ್ರಹ್ಮ ಇವರೇ ಶೀಘ್ರ ವರಪ್ರದಾಯಕರು ಅಂತ ಅನ್ಯ ದೇವತೆಗಳ ಉಪಾಸನೆಯನ್ನೇ ಮಾಡ್ತಾರೆ ಹಾಗೆ ಮಾಡಿದರೂ ಕೂಡ ಅವರೊಳಗಿದ್ದು ಫಲ ಕೊಡ್ತಕ್ಕಂಥವನು ಭಗವಂತನೇ ಅಜ್ಞಾನಿಗಳಿಗೆ ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಅಜ್ಞಾನಿಗಳಿಗೆ ತಾನೇ ಫಲ ಕೊಟ್ಟಿದ್ದು ಅಂತ ಈ ರೀತಿ ತನ್ನ ಅಚಿಂತ್ಯ ಅದ್ಭುತ ಮಹಿಮೆಯ ದರ್ಶನ ಆಗದೇ ಇದ್ದಂಗೆ ಭಗವಂತ ನೋಡ್ಕೋತಾನೆ ಹೀಗೆ ಭಗವಂತ ಪ್ರತಿಮೆಗಳೊಳಗೆ ಶ್ರೀರಮಣ ಐನೂರ ಹದಿಮೂರು ವಿಭೂತಿ ರೂಪಗಳಿಂದ ನೆಲೆಸಿರ್ತಾನೆ ಇದಕ್ಕೆ ಪಂಚರಾತ್ರ ಮೊದಲಾಗಿರ್ತಕ್ಕಂಥ ಪ್ರಮಾಣಗಳಿಂದ ಐನೂರ ಹದಿಮೂರು ಅಂತ ಈ ರೀತಿಯಾಗಿ ವಾಯುದೇವರಿಗೂ ಕೂಡ ಐದು ಮುಖ ಅಂತ ಒಂದೇ ವಾನರ ನಾರಸಿಂಹ ಕಗರಾಟ್ ಕ್ರೋಡಾಶ್ವ ವಕ್ತಾನ್ವಿತಂ ಅಂತ ಅಂತಹ ವಾಯುದೇವರಲ್ಲೂ ಆ ಐದು ರೂಪದಿಂದನೇ ತಾನು ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ಹೀಗೆ ತದ್ರೂಪ ತದಾಕಾರ ತತ್ವ ಶಬ್ದವಾಚ್ಯನಾಗಿ ಇರ್ತಾನೆ ಐನೂರ ಹದಿಮೂರು ಅನ್ನೋದಕ್ಕೆ ಪ್ರಮಾಣವನ್ನು ಕೊಡ್ತಾರೆ ತ್ರಯೋದಶ ಅಧಿಕಂ ರೂಪಂ ಶತಪಂಚಕ ಮಾಹಿತೆ ತ್ರಯೋದಶ ಅಧಿಕೈ ಪಂಚಶತೈರ್ಚಾಗತೋ ಹರಿಹಿ ಈಗ ಐನೂರ ಹದಿಮೂರು ರೂಪಗಳಿಂದ ತಾನು ಇರ್ತಾನೆ ಭಗವಂತ ಅಂತ ಚಿಂತನೆಯನ್ನು ಮಾಡಿದ್ರೆ ಆಯಾ ಜೀವರ ಉಪಾಸನೆಗೆ ಯೋಗ್ಯತೆಗೆ ತಕ್ಕಂತೆ ಫಲವನ್ನು ಕೊಡ್ತಕ್ಕಂಥವನು ಪರಮಾತ್ಮನೇ ಈ ರೀತಿಯಾಗಿ ಭಗವಂತ ಎಷ್ಟು ರೂಪಗಳಿಂದ ಇದ್ದಾನೆ ಪ್ರತಿಮಾ ಅದು ಛಲ ಇರ್ಬೋದು ಅಚಲ ಪ್ರತಿಮೆ ಆಗಿರ್ಬೋದು ಅಥವಾ ಪಂಚಭೂತಗಳೇ ಪ್ರತಿಮಾ ಅದೇ ರೀತಿಯಾಗಿ ಗೋವು ಮೊದಲಾಗಿರ್ತಕ್ಕಂಥ ಅತಿಥಿ ಅಭ್ಯಾಗತ ಇದೆಲ್ಲ ಹೇಳಿದ್ವಿ ಅವೆಲ್ಲ ಛಲ ಪ್ರತಿಮೆಗಳು ಪರ್ವತ ವೃಕ್ಷಾದಿಗಳವೆಲ್ಲ ಅಚಲ ಪ್ರತಿಮೆಗಳು ಅಂತ ಹೀಗೆ ಎಲ್ಲ ಕಡೆ ಐನೂರ ಹದಿಮೂರು ರೂಪಗಳಿಂದ ಇದ್ದು ಪೂಜಾ ಸ್ವೀಕಾರ ಮಾಡ್ತಕ್ಕಂಥವನು ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನೇ ಫಲದಾತೃವು ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನೇ ಜೀವರ ಉಪಾಸನೆ ಅವರ ಪ್ರಾಚೀನ ಕರ್ಮ ಯೋ ಅನಾದಿ ಯೋಗ್ಯತೆಗೆ ತಕ್ಕಂತೆ ಫಲ ಕೊಡ್ತಾನೆ ಭಗವಂತ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ವಸ್ತು